ಪ್ರವಚನ ಮುಗಿದ ಮೇಲೆ ಏಳು ದಿವಸ ಪೂರ್ತಿ ನರಸಿಂಹಾವತಾರ ಇದೇ ಜಾಗದಲ್ಲಿ ಪ್ರವಚನ ಭಾಗವತ ಸಪ್ತಮ ಸ್ಕಂಧ ಒಂದು ಇಡೀ ಸ್ಕಂಧ ನರಸಿಂಹಾವತಾರಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಬರೀ ಹದಿಮೂರು ಅಧ್ಯಾಯ ಆ ಇಡೀ ಅಧ್ಯಾಯ ಅವ್ರಿಗೇನು ನರಸಿಂಹಾವತಾರ ಕೇಳಬೇಕು ಅಂತ ಒಂದೇ ಸಮ ಪೀಡಿಸಿ ಈ ಪ್ರವಚನ ಆದಮೇಲೆ ಮೂರು ದಿವಸ ಬ್ರೇಕು ದೀಪೋತ್ಸವ ಬರುತ್ತೆ ಅಂತ ಆಮೇಲೆ ಒಂದು ವಾರ ನರಸಿಂಹ ಅವತಾರ ಹಾಗೆ ಗಜೇಂದ್ರ ಮೋಕ್ಷ ಅವತಾರ ಶ್ರೀಮದ್ ಭಾಗವತದಲ್ಲಿ ಒಂದೊಂದು ಅವತಾರದಲ್ಲಿ ಭಗವಂತ ಈ ಇತರರಿಗೆ ಭಕ್ತರಿಗೆ ನಾನಿದ್ದೇನೆ ನಾನಿದ್ದೇನೆ ನಾನಿದ್ದೇನೆ ಪರಾರ್ಥ ಪರಾರ್ಥ ಪರಾರ್ಥ ಸ್ವಾರ್ಥವಿಲ್ಲ ಉದಾಹರಣೆ ಕೊಡ್ತಾರೆ ಸಾಂದೀಪಿನಿ ಪುತ್ರನಯ್ಯಂ ವೈದಿಕನ್ ಪುತ್ರಗಳಯ್ಯಂ ಇಟ್ಟುಕೊಂಡು ಬಂದಾರ್ ಪೋಲೆ ಸಾಂದೀಪಿನಿ ಗುರುಗಳಲ್ಲಿ ಕೃಷ್ಣ ಪಾಠವನ್ನು ಕಲಿತ ಅರವತ್ನಾಲ್ಕು ದಿವಸದಲ್ಲಿ ಅರವತ್ನಾಲ್ಕು ಕಲೆಗಳನ್ನು ಕಲಿತು ಬಿಟ್ಟ ನಾಲ್ಕು ದಿವಸದಲ್ಲಿ ನಾಲ್ಕು ವೇದ ಕಲಿತನಂತೆ ಗುರುದಕ್ಷಿಣೆ ಕೊಡಬೇಕು ಪಡ ಎಷ್ಟು ಕೇಳು ಗುಜರಾತ್ನವರು ಪಂಡಿತರು ಘೋರ ಅಂಗಿರಸರು ಏ ನೀನೇನು ಗುರುದಕ್ಷಿಣೆ ಕೊಡ್ತೀಯೋ ದನ ಕಾಯೋನು ಕೃಷ್ಣ ನಿನ್ನಿಂದ ಗುರುದಕ್ಷಿಣೆ ಬೇಡ ಹೋಗಪ್ಪ ಇಲ್ಲ ಗುರುದಕ್ಷಿಣೆ ಕೊಡದೇ ಇದ್ರೆ ವಿದ್ಯೆ ಸಾರ್ಥಕವಾಗೋದಿಲ್ಲ ಏನಾರು ತಗೋಬೇಕು ಇವನು ಬಲರಾಮನು ಪೀಡಿಸಿ ಪೀಡಿಸಿ ಸಾಂದೀಪನಗಳು ಏನು ಹೇಳಿ ಅಯ್ಯೋ ಏನು ಪೀಡಿಕರೆ ಹಂಗೆ ಹೋಗಿ ಕೇಳ್ಬೋ ನನ್ನ ಪತ್ನಿ ಇದ್ದಾಳೆ ಗುರು ಪತ್ನಿ ಇದ್ದಾಳೆ ಅವಳಲ್ಲಿ ಕೇಳು ಇಲ್ಲಿ ಬೇಡದೆ ಇದ್ದಲ್ಲ ಅಲ್ಲಿ ರವಾನಿಸೋದು ಬೇಡದೆ ಇದ್ದ ಫೋನ್ ಕಾಲೆಲ್ಲ ನೀವು ತಗೊಳ್ಳಿ ಅಂತ ಹೇಳುವಂತೆ ಸಂದೀಪ್ ಅಲ್ಲಿ ಹೋಗಿ ಕೇಳಿದ್ರೆ ಅವಳಿಗೊಬ್ಬ ಮಗ ಇದ್ದ ಚಿಕ್ಕ ವಯಸ್ಸಿನ ಹುಡುಗ ಅವನು ಎಷ್ಟೋ ದಿವಸ ಆಗಿತ್ತು ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು ಪಂಚಜನನೆಂಬ ಅಸುರ ಇವತ್ತು ಗುಜರಾತ್ ರಾಣ್ ಆಫ್ ಕಚ್ಚಲ್ಲಿ ಮುಳುಗಿ ಹೋಗಿರೋ ಜಾಗದಲ್ಲಿ ಶಂಖದ್ವೀಪ ಅಂತ ಒಂದು ದ್ವೀಪ ಇತ್ತು ನಾವು ನಮ್ಮ ಹಿಸ್ಟ್ರಿ ಮರೆತು ಬಿಟ್ಟಿದ್ದೇವೆ ಇವತ್ತಿನ ಗುಜರಾತ್ ಅಲ್ಲ ಕೃಷ್ಣಾವತಾರ ಕಾಲ ಐದು ಸಾವಿರ ವರ್ಷ ಹಿಂದೆ ಅಲ್ಲಿ ಶಂಖದ್ವೀಪ ಅಂತ ಒಂದಿತ್ತು ಸಿಂಧು ದ್ವೀಪ ಅನೇಕ ದ್ವೀಪಗಳಿದ್ದು ಅಲ್ಲಿ ಒಬ್ಬ ರಾಕ್ಷಸ ಈ ಗುರುಪುತ್ರನನ್ನ ಅಪಹಾರ ಮಾಡಿದ್ದ ಆ ಗುರುಪತ್ನಿ ಕೇಳಿದ್ಲು ನನ್ನ ಮಗನನ್ನು ತಂದು ಕೊಡು ಅಂತ ಗುರುದಕ್ಷಿಣೆ ಎಷ್ಟನಾಗಿದೆ ನೋಡಿ ಗುರುಪುತ್ರನ ತಂದು ಕೊಡೋ ಕೆಲಸ ಸತ್ತು ಹೋಗಿದ್ನೋ ದೇಶಾಂತರಕ್ಕೆ ಹೋಗಿದ್ನೋ ಎಲ್ಲಿ ಹೋಗಿದ್ನೋ ಅಸಾಧ್ಯವಾದದ್ದು ಸಾಧ್ಯ ಪುತ್ರನ ಪುತ್ರನಯ್ಯಂ ವೈದಿಕನ್ ಈ ಮಹಾಭಾರತದ ಕಥೆ ಒಬ್ಬ ಬ್ರಾಹ್ಮಣ ಧರ್ಮರಾಜ ರಾಜ್ಯ ಪರಿಪಾಲನೆ ಮಾಡುವಾಗ ಯಾರು ಬೇಕಾದರೂ ಕಂಪ್ಲೇಂಟ್ ಇದ್ರೆ ಹೇಳ್ಬೋದು ಅಂತ ಘೋಷಣೆ ಮಾಡಿದರು ಒಂದು ದಿವಸ ಬಂದು ಅವನು ಗಂಟೆ ಹೇಳ್ದ ಅರಮನೆ ಗಂಟೆ ಅರ್ಜುನ ಹೋಗಿ ಕೇಳ್ದ ಏನು ಸ್ವಾಮಿ ನನ್ನ ಮಗು ನನ್ನ ಹೆಂಡತಿ ಹನ್ನೆರಡು ಸಲ ಮಗು ಹಡೆದಿದ್ದಾಳೆ ಹನ್ನೆರಡು ಸಲವೂ ಅದು ಮಗು ಹುಟ್ಟಿ ಹತ್ತು ದಿವಸ ಆಗುವಷ್ಟರಲ್ಲಿ ಯಾರೋ ಬಂದು ಆ ಮಗುವನ್ನು ಕದ್ದುಕೊಂಡು ಹೋಗಿಬಿಡ್ತಾರೆ ನನಗೆ ಆ ಮಗುವನ್ನು ತಂದು ಕೊಡಬೇಕು ಅಂತ ಕೇಳಿದಾಗಿ ಇವನೇನೋ ಹೇಳಿದ ಅದಕ್ಕೆ ಅವನು ಶಾಪ ಕೊಡ್ತೀನಿ ಅಂತ ದೊಡ್ಡ ಕಥೆ ಆಮೇಲೆ ಬಿಲ್ಲು ತಗೊಂಡು ಹೋಗ್ತಾನೆ ಏನು ಮಾಡಿದ್ರು ಎಲ್ಲಿ ಹೋದ ಎಲ್ಲ ಲೋಕ ಸುತ್ತಿದ್ರು ಸಿಕ್ಕಲಿಲ್ಲ ಅವನಿಗೋಸ್ಕರವಾಗಿ ಅರ್ಜುನನ ಮೇಲೆ ಪ್ರೀತಿಯಿಂದ ಭಗವಾನ್ ಕೃಷ್ಣ ಅವನ ಜೊತೆಯಲ್ಲಿ ಹೋಗಿ ವರ್ಣಲೋಕದಲ್ಲಿದ್ದ ಮಕ್ಕಳನ್ನೆಲ್ಲ ತಂದುಕೊಡ್ತಾನೆ ಸತ್ತವರನ್ನು ತಂದುಕೊಡ್ತಾನೆ ಅಸಾಧ್ಯವಾದ ಉಪಕಾರವನ್ನು ಮಾಡಿದ ಸಾಂದೀಪನಿ புத்திரனையும் வைதிகன் புத்திரர்களையும் ಮೀಟ್ಟುಕೊಂಡು ಬಂದ ಪೋಲೆ ಅಂದರೆ ಅಘಟಿತ ಘಟನಾ ಸಾಮರ್ಥ್ಯ ಅರಿಯನ ಶಯ್ಯಂ ಇತರರಿಗೆ ಅಸಾಧ್ಯವಾದದ್ದನ್ನು ಮಾಡ್ತಾನೆ ಗೋವರ್ಧನವನ್ನು ಎತ್ತಾನೆ ಸಮುದ್ರದಲ್ಲಿ ಕಲ್ಲನ್ನು ತೇಲಿಸ್ತಾನೆ ಟ್ರೈನಿಂಗ್ ಇಲ್ಲದೆ ಇದ್ದು ವಾನರರಿಂದ ಸೈನ್ಯದಿಂದ ರಾವಣನ ಸಂಹಾರ ಮಾಡಿಸ್ತಾನೆ ನೋಡಿ ಭಗವಂತನಿಗೆ ಅವನ ದಯೆ ಇದ್ರೆ ವಿಭೀಷಣ ಮೇಲೆ ದಯ ಉಂಟಾಯಿತು ರಾವಣನ ಮೇಲೆ ದಯ ಕಡಿಮೆ ಆಯಿತು ಯಾಕೆ ಅವನ ಕರ್ಮ ಆಗಿತ್ತು ಅಸಾಧ್ಯವನ್ನು ಮಾಡ್ತಾನೆ ದಯಿಂದ ಅವರುಗಳ ತಲೆ ಕಟ್ಟಿಯು ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಹಳಕ್ಕೆ ಧ್ರುವ ಪದಂ ಪೋಲೆ ಭೂಮಿ ಗಟ್ಟಿಯಾಗಿದ್ರೆ ಕೂತ್ಕೊಳ್ತೀರಿ ನಿಂತ್ಕೊಳ್ತೀರಿ ಜೀವಾತ್ಮನಿಗೆ ನಿಲ್ಲುವುದಕ್ಕೆ ನಿಜವಾದ ನೆಲೆ ಯಾವುದು ಅಂದ್ರೆ ಭಗವಂತನೇ ಧ್ರುವ ಪದಂ ಪೋಲೆ ನೆಲೆಯಿಲ್ಲದ ಪಾಂಡವರಿಗೆ ನೆಲೆಯಾಗಿ ನಿಂತನಲ್ಲ ಪಂಡಿಲ್ಲಾದ ಒತ್ತಯ್ಯಂ ಉಂಡಾಕೆಯಂ ಅವ್ರಿಗಿಲ್ಲದೇದು ಪದವಿ ಎಲ್ಲ ಕೊಟ್ಟ ಕುಂತಿ ಪಾಂಡು ಸತ್ ಮೇಲೆ ಮಕ್ಕಳಿಗೆ ರಾಜ್ಯ ಆಗುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ ಮುದುಕಿ ಬೈದ್ರು ಕಾಡಲ್ಲಿ ತಂದೆ ಸತ್ತಿರ್ಬೋದು ಮಕ್ಕಳಿಗೆ ರಾಜ್ಯ ಬೇಡ ಅಂತ ಅವನು ಬಂದಿರ್ಬೋದು ಕಾಡಿಗೆ ಮಕ್ಕಳಿಗೆ ರಾಜ್ಯ ಬೇಡ ಅಂತ ಹೇಳಿಲ್ವಲ್ಲ ನಿನ್ ಗಂಡ ಪಾಂಡು ನಿನಗೆ ಬೇಡ ಅಂದ್ರೆ ಮಕ್ಕಳಿಗೆ ನಾತಿ ಭಿಕ್ಷಕರು ಮಾಡ್ತೀಯೇ ನಡಿ ಊರಿಗೆ ನಡಿ ಅಂತ ಬಂದು ಎಲ್ಲಿಂದಲೋ ಅಜ್ಞಾತರಾಗಿ ಕಾಡಿಂದ ಬಂದ ತಬ್ಬಲಿ ಹುಡುಗರನ್ನ ಭಗವಂತ ಏನು ಮೇಲೆ ಎತ್ತಿ ಸಿಂಹಾಸನದಲ್ಲಿ ಕೂರಿಸಿ ಸಾಮಾನ್ಯ ಸಾಮಾನ್ಯೀಕರಿಸುವೆ ಇರುಷೇನಯಂ ಅವಿತ್ತಾಯ್ ಹದಿನೆಂಟು ಅಕ್ಷೋ ಇಡೀ ಸೈನ್ಯವನ್ನು ಅಳಿಸಿ ಒಬ್ಬ ದುರ್ಯೋಧನ ಮಾತ್ರವಲ್ಲ ಆ ಪಾಂಡವರ ನೆರೆ ನಿಲ್ಲಿಸೋದಕ್ಕೆ ಏನೆಲ್ಲ ಮಾಡಿದ ಅದು ಕೃಪಾ ಕಾರ್ಯ ಪಂಡಿಲ್ಲಾದವತ್ತಯ್ಯ ಮುಂಡಾಕಿಂ ತಂತಾಂ ತಾಂ ಸ್ವಂ ತಾನ್ ಕೊಂಡಾರ್ಪೋಲೆ ಇರಕ ತನ್ನನ್ನು ತನ್ನ ಭಕ್ತರಿಗೆ ವಿನಿಯೋಗಾರ್ಹವಾದ ಪದಾರ್ಥವನ್ನ ಕೊಟ್ಟುಬಿಟ್ಟ ಅಪ್ಪಣೆ ಎಲ್ಲಿ ಹೋಗಲಿ ಹೇಳು ಅಂದ ದೌತ್ಯ ಮಾಡಿದ ಸಾರಥ್ಯ ಮಾಡಿದ ಉಪದೇಶ ಮಾಡಿದ ದ್ರೌಪದಿ ಮಾನ ಸಂರಕ್ಷಣೆ ಮಾಡಿದ ಅಂತ ಎಷ್ಟು ರೀತಿಯಲ್ಲಿ ಕಾಪಾಡಿದ ಅಪ ಇದೆಲ್ಲ ದಯಾ ಕಾರ್ಯವಲ್ಲವೇ ನೋಡಿ ರಾಮಾಯಣದಲ್ಲಿರೋದೆಲ್ಲ ಭಗವಂತನ ದಯಾ ಕಾರ್ಯ ಭಾಗವತರೋದೆಲ್ಲ ಭಗವಂತನ ದಯಾ ಕಾರ್ಯ ಮಹಾಭಾರತದಲ್ಲಿರುವುದು ಅಷ್ಟಾದಶ ಪುರಾಣಗಳಲ್ಲಿರುವುದು ಇದು ಒಂದೇ ಪ್ರಮೇಯ ಭಗವಂತನ ದಯಾಗುಣ ಅವ್ರ ಕೆಲಸ ಮಾಡಿದರೆ ತಾನ್ ಕೃತಕೃತ್ಯನಾಯಿ ಭಕ್ತರ ಕೆಲಸ ಮಾಡಿಕೊಟ್ರೆ ತನಗೆ ಕೃತಜ್ಞತೆ ಬಂತಂತೆ ಅಬ್ಬಾ ಟುಡೇ ಐ ಆಮ್ ಫ್ರೀ ನಾ ಮಾಡಬೇಕಾದ್ ಮಾಡಿದೆ ಅಮ್ಮ ಕುಂತಿ ನಿನ್ನ ಮಕ್ಕಳಿಗೆಲ್ಲ ರಾಜ್ಯಾಭಿಷೇಕ ಮಾಡಿದ್ದೇನಮ್ಮ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಅಂದಿದ್ರು ಯಾರೋ ಬಿ ಜೆ ಪಿ ಇವರು ಬರೋದಿಲ್ಲ ಕರ್ನಾಟಕದಲ್ಲಿ ಇಂತ ಅಪ್ಪ ಬಂದ್ಬಿಡ್ತು ಕರ್ನಾಟಕದಲ್ಲಿ ಬಿ ಜೆ ಬಂತು ಬಿ ಜೆ ಪಿ ಬಂತು ಇದು ಕರುಣಾನದಿಗೆ ಢಮ್ ಢಮ್ ಢಮ್ ನೆಕ್ಸ್ಟ್ ಅಲ್ಲಿ ಬರ್ತದೆ ಆಮೇಲೆ ಕೇರಳದಲ್ಲಿ ಬರ್ತದೆ ಅಂದ್ರೆ ಹಿಂದೂಗಳು ತ್ರಿವಿಕ್ರಮನ ಹಾಗೆ ಒಂದು ಪಾದದಲ್ಲಿ ಊರಿಕೊಂಡ್ರೆ ಧರ್ಮ ಸಾಮ್ರಾಜ್ಯ ಮತ್ತೆ ಉಂಟಾಗ್ತದೆ ಉಂಟಾಗ್ಲಿ ಅಂತ ಹಾರೈಸ್ಬೇಕು ತಾವೆಲ್ಲ ನನಗೆ ಬಿ ಜೆ ಪಿ ಮೇಲೆ ಪಕ್ಷಪಾತವಿಲ್ಲ ಹಿಂದೂ ಅಂದ್ರೆ ಹೆದರದೇ ಇರೋರು ಅವರೊಬ್ಬರೇ ಉಳಿದವರೆಲ್ಲ ಹಿಂದುಳಿದವರು ಹಿಂದೂ ಹೊರೆಯುವುದು ಮುಂದುಳಿಯುವುದು ಒಂದು ಲೇಖನ ಬರೆದಿದ್ದೆ ನಾನು ಈ ಸಂಯುಕ್ತ ಕರ್ನಾಟಕ ಪತ್ರಿಕೆ ಪ್ರತಿ ಸೋಮವಾರ ನೋಡಿ ನಂದು ಅಗ್ರಲೇಖನ ಬರ್ತದೆ ಹಾರ್ನಳ್ಳಿ ರಾಮಸ್ವಾಮಿ ಅವರು ಬರೆಸ್ತಾ ಇದ್ದಾರೆ ಹಿಂದು ಒರೆಯುವುದು ಮುಂದುಳಿಯುವುದು ಒಂದ್ಸಲ ಸಲ ಬರೆದಿದ್ದೆ ನಾನು ಈ ಚುಚ್ಚುಮದ್ದುಗಳನ್ನು ಕೊಡ್ತೇನೆ ಅದು ವೇದಾಂತದ್ದೇ ಇನ್ನು ಯಾಕೆ ಹೇಳ್ತೇವೆ ಅಂದ್ರೆ ಆ ಕುಂತಿಯನ್ನು ಕೇಳಿದ ಭಗವಂತ ತಾಯಿ ಅವಳು ಆನಂದದಿಂದ ಹುಚ್ಚಿ ಮುದುಕಿ ಕಣ್ಮುರಿಸ್ತಾನೆ ಸೋದರತ್ತೆ ಅತ್ತೆ ನಿನ್ನ ಮಕ್ಕಳಿಗಂತೂ ರಾಜ್ಯವಾಯಿತು ಸಂತೋಷವಾಯಿತೆ ವಂಶ ಮುಂದಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆ ಉತ್ತರೇ ಗರ್ಭದಿಂದ ಜಾರಿ ಬಿದ್ದ ಮಗುವನ್ನ ಪರೀಕ್ಷಿತನನ್ನು ಮೇಲೆ ಕೆತ್ತಿದ್ದೇನೆ ತಾಯಿ ಅಮ್ಮ ಸೋದರತೆ ಸ್ವಲ್ಪ ಬಿಡಮ್ಮ ನಾವು ಊರಿಗೆ ಹೊರಟಿದ್ದೇನೆ ದ್ವಾರಕೆಗೆ ವಿತೆ ಸ್ಮೈಲಿಂಗ್ ಫೇಸ್ ನೀವು ಸುಖವಾಗಿ ನಗೋದನ್ನು ನೋಡಿ ಹೋಗಬೇಕು ಕಣ್ಣಲ್ಲಿ ನೀರು ಉದುರ್ತಾ ಇದೆ ಯಾರೋ ಆ ಚಿತ್ರ ಬರೆದ್ರೆ ಚೆನ್ನಾಗಿರುತ್ತೆ ಕಣ್ಣಲ್ಲಿ ನೀರು ಹಾಕಿ ಅಳ್ತಾಳೆ ಕುಂತಿ ಕೃಷ್ಣ ಮಾತು ಬರಲಿಲ್ಲ ಯಾಕಮ್ಮ ಇನ್ನೇನು ಬೇಕು ನಿನಗೆ ಸ್ನೇಹ ಪಾಶಮಿಮಂ ಚಿಂದಿ ಕುಂತಿ ಸ್ತೋತ್ರ ಬರೆಸಿದ್ದೀರಿ ನನಗೆ ಮಕ್ಕಳಲ್ಲಿ ನನ್ನವರು ಅಂತ ಇರುವಂಥ ಈ ಅಂಟು ಪಾಶ ಏನಿದೆಯೋ ಇದನ್ನು ಬಿಡಿಸು ಕೃಷ್ಣ ಈ ಪಾಶ ಬೇಡಪ್ಪ ನನಗೆ ಈ ನನ್ನವರು ಅನ್ನೋ ಪಾಶ ಈ ಸಿಂಬಳದಲ್ಲಿ ಇರುವೆ ಬಿದ್ದಾಗೆ ನೊಣ ಬಿದ್ದಾಗೆ ಅಂಟು ಬಿಡುತ್ತೆ ನನ್ನವನನ್ನು ನೀನೊಬ್ಬನೇ ಕಾಣೋ ಕೃಷ್ಣ ಅದು ಸ್ವತ್ತಂದ್ರೆ ಭಗವಂತ ಉಳಿದದ್ದೆಲ್ಲ ನನಗೆ ಸೇರಿದ್ದಲ್ಲ ಮತ್ತೆ ಜನ್ಮ ಬರೋದಿದ್ರೆ ದುಃಖವನ್ನೇ ಕೊಡು ನಿನ್ನ ಸ್ಮರಣೆಯನ್ನು ಏನು ಕೇಳಿಕೊಂಡ್ಳು ಕೃತಕೃತ್ಯತೆಯ ಕೃಷ್ಣನಿಗೆ ಬಂತು ಪಾಂಡವರನ್ನು ಪಟ್ಟ ಕಟ್ಟಿದ್ದಕ್ಕೆ ಕುಂತಿಗೆ ಬರಲಿಲ್ಲ ತನ್ನಯಂ ತನ್ನುಡೆಮಯ್ಯ ಎಂಬಳಂಗೆ ಅವರ ಕಾರ್ಯಂ ತಲೆ ಅಲ್ ತಾನ್ ಕೃತಕೃತ್ಯನಾಯ್ ತಾನ್ ನೆನೆಯಾದೆ ಅವರ ಹಳ್ ಶೈದ ಸುಕೃತ സുഹൃത്തുളഭത്തയ്യേ നനയിത്ത് ತಾನು ಮಾಡಿದ ಉಪಕಾರಗಳನ್ನು ನೆನೆಯೋದಿಲ್ಲವಂತೆ ಭಗವಂತ ಭಕ್ತರು ಮಾಡಿದ ಅಲ್ಪ ಸ್ವಲ್ಪವನ್ನು ಸದಾ ನೆನೆಸ್ತಾನಂತೆ ಯಾವತ್ತೂ ದೇವಸ್ಥಾನಕ್ಕೆ ಬರದೇ ಇದ್ದವನು ಇವತ್ತು ಬಂದ್ಬಿಟ್ಟ ನಾನು ನೋಡೋಕೆ ನನ್ನ ಭಕ್ತ ಅವನು ಬಂದದ್ದು ಇದೇವ್ರು ನೋಡೋಕ್ಕಲ್ಲ ನಿಮಗೆ ಫೋನ್ ಕಾಲ್ ಬಂದಿದೆ ಬನ್ನಿ ನಿಂತು ಇನ್ಯಾರನ್ನೋ ಕರ್ಕೊಂಡು ಹೋಗೋದಕ್ಕೆ ಆದರೆ ಭಗವಂತ ಹೇಳ್ತಾನೆ ಯಾವ್ದಾರು ನೆಪ ಇರಲಿ ಅಂತೂ ಬಂದ್ರಲ್ಲ ನನ್ನ ಕಡೆಗೆ ಕೆಲವರು ಪ್ರವಚನದ ಕೊನೆಗೆ ಬರ್ತಾರೆ ಪ್ರಸಾದ ಕೊಡ್ತಾರೆ ಅಂತ ಆದರೆ ಭಗವಂತ ಹೇಳ್ತಾನೆ ನೋಡ್ತಾ ಇರ್ತಾ ಯಾವತ್ತೂ ಬರದೇ ಇದ್ದವನು ಬಂದನಲ್ಲ ಅವರು ಮಾಡಿದ ಸುಕೃತ ಅವಲೇಶವನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡು ತಾನ್ ಕೃತಕೃತ್ಯನಾಗಿ ತಾನ್ ಶೈದ நன்மைகளொன்றையும் நினையாதே அவர்கள் செய்த சுகத்த லபத்தையே நினைத்து அனாதிகாலம் வாசித்தங்களான ரசங்களை மறக்கும்படி ಎಲ್ಲ ದಶೆಯಲ್ಲೂ ಇನಿಯನಾಯ್ ಭಗವಂತನಿಗೆ ಸರ್ವಗಂಧ ಸರ್ವರಸ ಎರಡು ವಿಶೇಷಣ ಅವನಲ್ಲಿ ಇಲ್ಲದೇ ಇದ್ದ ಪರಿಮಳ ಗಂಧವೇ ಇಲ್ಲವಂತೆ ಅವನಲ್ಲಿ ಇಲ್ಲದೇ ಇದ್ದಂತಹ ದಿವ್ಯವಾದ ರುಚಿ ರಸವೇ ಬೇರೆ ಎಲ್ಲೂ ಇಲ್ಲವಂತೆ ಚಾಂದೋಗ್ಯೋಪನಿಷತ್ನಲ್ಲಿ ಸರ್ವಗಂಧ ಸರ್ವರಸ ಸಾವಿರ ಭಗವಂತನ ಗುಣಗಳು ಎರಡು ಮೂರು ಧನ್ಯ ಅಂತಾರೆ ಹಿರಿಯ ಆಚಾರ್ಯರು ಆ ಸರ್ವರಸತ್ವಕ್ಕೆ ಏನರ್ಥ ಕೊಡ್ತಾರೆ ಬಿಳ್ಳೆ ಸ್ವಾಮಿಗಳು ಈ ಗದ್ಯತ್ರಿಯ ವ್ಯಾಖ್ಯಾನದಲ್ಲಿ ಅದ್ಭುತವಾದಂಥ ವ್ಯಾಖ್ಯಾನ ಮಾಡ್ತಾರೆ ನಿಮಗೊಂದು ಪ್ರಶ್ನೆ ಬರ್ಬೋದು ಬರದೇ ಇದ್ರೆ ನಾನೇ ಪ್ರಶ್ನೆ ಎಬ್ಬಿಸ್ತೇನೆ ಸುಮ್ಮನೆ ಕೂತ್ಕೋಬಾರದು ಪ್ರಶ್ನೆ ಕೇಳ್ತಾ ಇರಬೇಕು ಈಗ ಈ ಜನ್ಮದಲ್ಲಿ ಒಂದು ಕೆಟ್ಟ ಅನುಭವ ಆಗಿರುತ್ತೆ ಥರ ರುಚಿ ನಿಮಗೆ ಬಿಡುತ್ತೀಯ ನೋಡಿ ಯೋಚನೆ ಮಾಡಿ ಒಬ್ಬ ಒಂದು ಸಲ ಒಂದು ಬೀಡಿ ಸೇದಿದ ಬೀಡಿ ಸೇದ್ದೇ ಇದ್ದವನಿಗೆ ಬೀಡಿ ಸೇದುವುದಂದ್ರೆ ಏನು ರುಚಿ ಗೊತ್ತಿರೋಲ್ಲ ಹೆಂಡ ಕುಡಿಯದೆಯೇ ಇದ್ದವನಿಗೆ ಅದರ ರುಚಿ ಗೊತ್ತಿರೋದಿಲ್ಲ ವೇಶ್ಯಾವಾಟಿಕೆಗೆ ಹೋಗದೇ ಇದ್ದವನಿಗೆ ಅದರ ರುಚಿ ಗೊತ್ತಿರೋದಕ್ಕೆ ಒಳ್ಳೆಯದೋ ಕೆಟ್ಟದ್ದು ಒಮ್ಮೆ ಹೋದರೆ ಒಮ್ಮೆ ನೋಡಿದರೆ ಒಮ್ಮೆ ಬೀಡಿ ಸೇದಿದರೆ ಒಮ್ಮೆ ಹೆಂಡ ಕುಡಿದರೆ ಆ ಕೆಟ್ಟ ರುಚಿ ಅವನು ಬದುಕಿರೋ ತನಕ ಬರುತ್ತೆ ಅನ್ಫ ಅಂದ್ರೆ ಏನು ಈ ಫರ್ಗೆಟಿಂಗ್ ಅಂತ ಹೇಳ್ತೇವಲ್ಲ ಅನ್ರಿಮೆಂಬರಿಂಗ್ ಇಸ್ ಇಂಪಾಸಿಬಲ್ ಅನುಭವದಲ್ಲಿ ರೆಕಾರ್ಡ್ ಇದ್ದು ಬಿಡುತ್ತೆ ಹಾಗಿದ್ರೆ ಯಾವತ್ತು ಮುಗಿಯುತ್ತೆ ಅಂತ ಪ್ರಶ್ನೆ ಮುಂದಿನ ಜನ್ಮದಲ್ಲಿ ಅದು ವಾಸನೆ ಒಂದ್ಸಲ ಸಲ ಹೇಳಿದೆ ನಮ್ಮ ಕೊನೆ ಅಳಿಯ ಎಲ್ಲಿ ನೋಡಿದ್ರಿ ಇದ್ರು ಈ ಜನ್ಮದಲ್ಲಿ ಒಬ್ಬರು ಮಾವಿನ ಹಣ್ಣು ತಿಂತಾರೆ ಎಲ್ಲೋ ನೋಡಿದ್ದೆ ಅದನ್ನ ಅವ್ರು ಮಾವಿನ ಹಣ್ಣು ಯಾರೋ ತಂದು ಕೊಟ್ಟರು ಕೊಡೋಕೆ ಮುಂಚೆನೆ ನಾಲ್ಕೇ ಚಾಚ್ತಾರೆ ತಟ್ಟೆಯಲ್ಲಿ ಕೊಡುವಾಗ ಅನ್ಕೊಂಡು ತಲೆ ಇಟ್ಕೊಳ್ತಾರೆ ಇವರು ಹೋ ಜನ್ಮದಲ್ಲಿ ನಾಯಿಯಾಗಿರಬೇಕು ಉದ್ದ ನಾಲ್ಗೆ ಅವ್ರು ಬಿದ್ದು ಬಿದ್ದು ನಕ್ಕು ಎಲ್ಲಿ ನೋಡಿದ್ರಿ ಇದನ್ನ ಅಂತ ನಾನು ಇಲ್ಲೋ ನೋಡಿದೆ ನೋಡಿಲ್ದೆ ಯಾಕೆ ಹೇಳ್ತೀನಿ ನಾನು ಆ ವಾಸನೆ ಕರ್ಮ ವಾಸನೆ ಒಳ್ಳೆಯದು ಕೆಟ್ಟದ್ದು ಯಾವುದೋ ನಾಸ್ತಿಕರ ಮನೆಯಲ್ಲಿ ಹುಟ್ಟಿದ ಹುಡುಗನಿಗೆ ಒಂದು ಒಳ್ಳೆ ದೇವತಾ ಸ್ತೋತ್ರ ಎಲ್ಲೋ ಹೇಳ್ತಾ ಇದ್ದು ಕೇಳಿದ್ರೆ ಕೂತ್ಕೊಂಡು ಕೇಳಬೇಕು ಅನಿಸುತ್ತೆ ಈ ವಾಸನೆ ಎಲ್ಲಿಂದ ಬಂತು ದುರ್ವಾಸನೆ ಎಲ್ಲಿಂದ ಬಂತು ಅದು ಕರ್ಮದಿಂದ ಬಂದದ್ದು ಇದು ಮುಕ್ತಾಯ ಆಗೋದೆಲ್ಲಿ ವಿರಜಾನಜಿ ಸ್ನಾನ ಮಾಡಿ ವೈಕುಂಠ ಪ್ರಾಪ್ತಿಯಾದ ಮೇಲೆ ಭಗವಂತನ ಆಲಿಂಗನ ಸೌಖ್ಯದಲ್ಲಿ ಆ ಸರ್ವಗಂಧ ಹಿಂದಿನ ಎಲ್ಲ ಜನ್ಮಗಳ ದುರ್ವಾಸನೆಯನ್ನು ಮರೆಸುವಂತೆ ಕಷ್ಟ ರುಚಿಗಳನ್ನು ಮರೆಸುವಂತೆ ದಿವ್ಯವಾದ ಋಷಿಯನ್ನು ವಾಸನೆಯನ್ನು ಉಂಟು ಮಾಡ್ತಾನಂತೆ ಅದನ್ನು ಹೇಳ್ತಾರೆ ಅನಾದಿಕಾಲಂ ವಾಸಿತಂಗಳಾನ ರಸಂಗಳೈ ಮರಕ್ಕುಂಬಡಿ ಎಲ್ಲ ದಶೈಲಂ ಇನಿಯನ ಬದುಕಿರುವಾಗಲೂ ನಮಗೆ ಎಲ್ಲ ಅವಸ್ಥೆಯಲ್ಲಿಯೂ ಅತ್ಯಂತ ಪ್ರೀತಿಪಾತ್ರ ವಸ್ತುವಾಗಿರ್ತಾನಂತೆ ಭಗವಂತ ವಯಸ್ಸಾಯಿತು ಹಲ್ಲು ಸಡ್ಲಾಯಿತು ಕೈಕಾಲು ಸಡ್ಲವಾಯಿತು ಕೂತಿರ್ತೇವೆ ಅಯ್ಯೋ ಹೋಗಯ್ಯ ಇನ್ನೆಲ್ಲಿ ರಾಮಾಯಣ ಇಲ್ಲೆಲ್ಲಿ ಮಹಾಭಾರತ ಡೇ ನೀ ಎನ್ನ ಬಿಟ್ಟು ಆಳನ್ನ ಅವನ್ನ ಉಡುಮಾಟೇಂಡ ಭಗವಂತ ಹೇಳ್ತಾನೆ ನೀನು ಮಾತಾಡೋಕೆ ಬರದೇ ಇದ್ರು ನಾನಿನ್ ಬಿಡೋಕ್ಕಾಗೋದಿಲ್ವೋ ಪೋಡ ನಾವು ಹೇಳ್ತೇವೆ ಸುಮ್ಮನೆ ಹಿಂಸೆ ಮಾಡಬೇಡ ಹೋಗಪ್ಪ ಯಾರೋ ಬಂದು ಹೇಳ್ತಾರೆ ಆಚಾರ್ಯರೇ ಅಲ್ಲಿ ಭಾಗವತ ಹೇಳಿದ್ರಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನಾವು ರೆಕಾರ್ಡ್ ಮಾಡಿದ್ದು ಎರಡು ಸಿ ಡಿ ಮಾಡಿದ್ದೇವೆ ತಗೊಳ್ಳಿ ಅದನ್ನು ಕೂತ್ಕೊಂಡು ಕೇಳುವಾಗ ನಾ ಹೇಳಿದ್ನೇ ಇದನ್ನೆಲ್ಲ ಭಗವಂತನ ಗುಣ ಹೀಗೆ ಅನುಭವಿಸಿದ್ದೇನೆ ನೋಡಿ ಆ ವಯಸ್ಸಲ್ಲಿ ಅರಳು ಮರಳು ಬರೋ ಅವಸ್ಥೆಯಲ್ಲಿಯೂ he is equally dear to us ನಾವು ಬಿಟ್ಟರು ಅವನು ಬಿಡೋದಿಲ್ಲ ಶರೀರದಲ್ಲಿ ಅವಸ್ಥೆಗಳು ನಮಗುಂಟು ಅವನಿಗೆ ಅವಸ್ಥೆಗಳಿಲ್ಲ ಎಲ್ಲ ದಶೆಯಲಂಗಿನೇನಾಯ್ ಭಾರ್ಯಾ ಪುತ್ರರ್ಗಳ ಕುತ್ತಂಗಳಿ ಕಾಣಾ കണ്ണിട്ടിരുക്കും ಪುರುಷನೈ ಪೋಲೆ ಎಂತ ಉದಾಹರಣೆ ಕೊಟ್ಟರು ತುಂಬ ಪ್ರೀತಿ ಪಾತ್ರಳಾದ ಹೆಂಡತಿ ಪ್ರೀತಿ ಪಾತ್ರಳಾದ ಒಬ್ಬ ಮಗು ಮಗಳು ಅವರೇನೋ ತಪ್ಪು ಮಾಡಿದ್ರು ಅಕ್ಕಪಕ್ಕದವರೆಲ್ಲ ಗಮನಿಸಿದ್ರು ಶಿಕ್ಷೆ ಮಾಡ್ತಾನೆ ಯಜಮಾನ ಅಂತ ತಿಳ್ಕೊಂಡಿದ್ರು ಎಷ್ಟಾದರೂ ಹೆಂಡತಿ ಪ್ರೀತಿ ಪಾತ್ರಳಾದವಳು ತನ್ನ ಮಗು ಅನ್ನುವ ದೃಷ್ಟಿಯಿಂದ ಕಾಣ ಕಣ್ಣಿಟ್ಟಿರಕಂ ಪುರುಷನೈ ಪೋಲೆ ಕಣ್ಣಿಟ್ಟಿದ್ರೂ ಅದೇನು ಮಹಾ ದೊಡ್ಡ ವಿಷಯ ಅಂತ ಕ್ಷಮಾಗುಣ ವೃದ್ಧಿ ಆಗುತ್ತಂತೆ ಭಗವಂತನಲ್ಲಿ ಆಶ್ರಿತರು ನನ್ನನ್ನು ನಂಬಿದವರು ಅಷ್ಟಾಕ್ಷರ ಮಂತ್ರ ಹೇಳಿದವರು ಅನ್ನುವ ಸಂಬಂಧಾನುಸಂಧಾನವಿದ್ದರೆ ಭಗವಂತ ದೋಷಗಳನ್ನು ಮರೆಯುತ್ತಾನೆ ಹಳ್ ಕುತ್ತಂಗಳಿ ತಿರುವುಳ್ಳತ್ತಾಲೆ ನೆನೆಯಾದೆ ಅವರು ಮಾಡಿದ ಅಪರಾಧಗಳನ್ನು ಹೃದಯದಲ್ಲಿ ಗಮನಿಸದೆ ಸಣ್ಣ ಪುಟ್ಟ ತಪ್ಪುಗಳನ್ನು കുത്തങ്ങളെ പെരപിരാട്ടി ആർക്കാട്ടിനാലും ലക്ഷ്മീദേവിയെ ശിതഹുറയ്ക്കുമേൽ എന്നടിയാർ അതിശയ്യാർ ಶೈದಾರೇಲ್ ನನ್ರು ಶೈದಾರ್ ಎಂಬರ್ ಬರ್ಪೋಲು ನನ್ನ ಭಕ್ತರೆಂದೂ ತಪ್ಪು ಮಾಡೋದಿಲ್ಲ ದೇವಿ ಹೇಳಿದರು ವಹಿಸ್ಕೊಂಡು ಬರ್ತಾರಂತೆ ಭಗವಂತ ಎನ್ನಡಿಯ ಶಯ್ಯಾರ್ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಅವರ್ಗಳ್ ಪಕ್ಕಲ್ ಕರ್ಣತ್ರಯತ್ತಾಲಂ ಶವ್ಯನಾಯಿ ಮನಸ ವಾಚ ಕಾಯ ಭಕ್ತರ ಹಿತವನ್ನೇ ನೋಡ್ತಾ ಪಿರಿಂದಾಲ್ ಭಕ್ತರು ತನ್ನನ್ನು ಬಿಟ್ಟು ಹೋದರೆ ಸರ್ ವ್ಯಸನಂ ಕೊಳಪ್ಪಡಿಯನ್ನು ಪಡಿ ತಾನೇ ಇಡುಬಟ್ಟು ಭಕ್ತರು ತನ್ನನ್ನು ಅಗಲಿದರೆ ಭಗವಂತನ ವ್ಯಸನ ದೊಡ್ಡದಾಗುತ್ತಂತೆ ಇದಕ್ಕೆ ಮಾಧುರ್ಯ ಅಂತ ಹೇಳ್ತಾರೆ ಸೌಂದರ್ಯ ಮಾಧುರ್ಯ ಚಾತುರ್ಯ ಗಾಂಭೀರ್ಯ ಈ ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾರೆ ಆಚಾರ್ಯರು ಗದ್ಯತ್ರಯದಲ್ಲಿ ಈ ಮಾಧುರ್ಯ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ ಭಕ್ತರು ತನ್ನನ್ನು ಬಿಟ್ಟು ಅಗಲಿದರೆ ಭಗವಂತ ಸ್ವರ್ಗಿ ಹೋಗ್ತಾನಂತೆ ಅದು ಮಾಧುರ್ಯ ಭಕ್ತಿ ಶಿರಸಾಯಾಚ ತಸ್ತಸ್ಯ ವಚನ ಕೃತಮ್ಮಯ ಅಳ್ತಾನೆ ಎಲ್ಲಿ ಲಂಕೆಯಲ್ಲಿ ಊರೊಳಕ್ ಬಾ ಪ್ರಭು ನೀನೇ ಕೈಯಿಂದ ಒಂದು ಸಲ ಪಟ್ಟಾಭಿಷೇಕ ಮಾಡು ನಾ ಕೂತ್ಕೋತೀರಿ ಸಿಂಹಾಸನದಲ್ಲಿ ಅಂತ ಕರೆದ್ರೆ ಆ ತಂತು ಮೇ ಭ್ರಾತರಂದ್ರಷ್ಟು ತ್ವರತೆ ಮೇ ಮನಃ ನಮ್ಮ ತಾಯಿ ಕೈ ಕೈ ಮಗನನ್ನು ನೋಡ್ಬೇಕು ಕಾಣೋ ಲೇ ವಿಭೀಷಣ ನಿನ್ನೂರು ಬರಬಾರ್ದು ಅಂತಲ್ಲ ಕಾಣೋ ಈ ಹದಿನಾಲ್ಕು ವರ್ಷ ತುಯಿದಾಡ್ತಾ ಇದೆ ನನ್ನ ಮನಸ್ಸು ಅವನನ್ನು ನೋಡಬೇಕು ಅಂತ ತಲೆ ಮೇಲೆ ಕೈ ಮುಟ್ಟು ಊರಿಗೆ ಬಾ ಅಂತ ಕರೆದ ಅವನ ಮಾತನ್ನು ನಡೆಸಿಕೊಡ್ಲಿಲ್ಲ ಅವನನ್ನು ನೋಡಬೇಕು ಭರತ ಹಾಗೆ ಸ್ವರ್ಗಿದ್ದಾನೋ ಇಲ್ವೋ ರಾಮ ಸ್ವರ್ಗಿದ್ದಾನಂತೆ ಭಕ್ತರನ್ನು ಕಾಣದೇ ಇದ್ರೆ ಭಗವಂತ ಕುತ್ತಂಗಳಿ ಆಮೇಲೆ ಕಾಮಿನಿ ನುಡಿ ಅಳಿಕು ಹಕ್ಕು ಕಾಮುಕನೈ ಪೋಲೆ ಒಬ್ಬ ಪುರುಷ ತಾನು ಪ್ರೇಮ ಮಾಡಿದ ಸ್ತ್ರೀಯ ಮೈಯಲ್ಲಿರುವ ಕೊಳೆಯನ್ನೂ ಪ್ರೇಮಿಸುವಂತೆ ಏನು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಲೋಕಾಚಾರ್ಯರು ಎಲ್ಲಿ ಪ್ರೀತಿ ಇರ್ತದೆ ಈಗ ಒಂದು ಕರು ಹಾಕಿರುತ್ತೆ ಹಸು ತನ್ನ ಹೊಟ್ಟೆಯಿಂದ ಬಿದ್ದ ಆಗ ಆಗ ತಾನೇ ಬಿದ್ದಿರೋ ಕರುವಿನ ಮೈಯಲ್ಲಿ ತನ್ನ ರಕ್ತದ ತನ್ನ ದುರ್ಮಾಂಸದ ಅಂಶಗಳು ಅಡಕೊಂಡಿದ್ರು ಅದನ್ನ ದೋಷವನ್ನಾಗಿ ನೋಡದೆ ತಾಯಿ ಅದನ್ನು ನೆಕ್ಕುವಂತೆ அவர் ஹல்வசனம் குளப்படி என்னும்படி தான் ஈடுபட்டு அவர்களுக்கு பாங்கா தன்னை ತಾಳವಿಟ್ಟು ಇದನ್ನ ತಿರುವಾಯಿಮೊಳಿ ವ್ಯಾಖ್ಯಾನದಲ್ಲಿ ಪತ್ತುಡೈ ಅಡಿಯವರ್ ಕೆಳೆಯವನ್ ಅಲ್ಲಿ ನಂಬಿಳ್ಳೆ ಈಡ್ನಲ್ಲಿ ಬರೀತಾರೆ ಅಳಬೇಕಾಗುತ್ತೆ ಒಂದು ಆನೆ ಸರ್ವಾಲಂಕಾರ ಮಾಡಿಕೊಂಡು ಈ ಅಂಬಾರಿ ಆನೆ ಮೈಸೂರಿಗೆ ಬರುತ್ತಲ್ಲ ವರ್ಷದಲ್ಲಿ ಒಂದ್ಸಲ ಬಿಡುಗಡೆ ಅದಕ್ಕೆ ಅದಕ್ಕೆ ದ್ರೋಣ ಅಂತ ಹೆಸರು ಅದಕ್ಕೇನು ಟ್ರೀಟ್ಮೆಂಟು ಮೆಹನತ್ತು ಆ ಎಂಟು ಹತ್ತು ದಿವಸ ತಿಂದಿದ್ದೆ ತಿಂದದ್ದು ಆಮೇಲೆ ಕೇಳೋರಿಲ್ಲ ಸತ್ಯ ಬದುಕಿ ವೀರಪ್ರಿಗಿಂತ ಕಡೆ ಆನೆ ಅಂಥದ್ದೊಂದು ಆನೆ ಅಲಂಕಾರ ಮಾಡ್ಕೊಂಡು ರಿಹರ್ಸಲ್ ಊರು ತುಂಬ ಬಂತು ಒಂದು ಮನೆ ಜಗಲಿಲ್ ಒಬ್ಬ ಕುಂಟ ಕೂತಿದ್ದ ಕುಂಟ ಚಿಕ್ಕ ಹುಡುಗ ನಮಗೂ ಒಂದು ಭಾಗ್ಯನ ಕಡಿಶ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದು ಒಬ್ಬರು ಮನೆ ಪಾಠ ಹೇಳ್ತಿದ್ದೆ ನಾನು ಅವ್ರ ಮನೆ ಪಕ್ಕದಲ್ಲೇ ಅಂಬಾರಿ ಬರೋದು ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ನಾ ಹೇಳಿದೆ ಆ ಹುಡುಗನಿಗೆ ಮಹಾರಾಜರ ಆನೆ ಮೇಲೆ ಬರ್ತಾರೆ ಅಂದ್ರೇನೆ ಇಷ್ಟು ಜನ ಸೇರ್ತಾರೆ ಇನ್ನು ಮಹಾರಾಜರ ಆನೆ ಹೊತ್ಕೊಂಡು ಬರ್ತಾರೆ ಅಂತ ಎಷ್ಟು ಜನ ಸೇರ್ತಿದ್ರಪ್ಪ ಆ ಹುಡುಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಪಾಪ ಬಿದ್ದು ಬಿದ್ದು ನಗೋನು ಫೋನಲ್ಲಿ ಜ್ಞಾಪಕ ಮಾಡ್ಕೊಳ್ಳೋನು ಯಾಕೆ ಹೇಳ್ತೀವಿ ಎಲ್ಲರಿಗೂ ಇವತ್ತು ಯಾರು ಬೇಡ ಅಂತ ಚಾಮುಂಡೇಶ್ವರನ ಕೂರಿಸ್ತಾ ಇದ್ದಾರೆ ಯಾಕೆಂದ್ರೆ ಜಗಳ ಬೇಡ ಪಾಲಿಟಿಕ್ಸ್ ಅಂತ ಮಹಾರಾಜರು ಕೂತ್ಕೊಳ್ತಿದ್ದ ಜಾಗ ನಾಲ್ಬಡಿ ಇವರು ಕೂತಿದ್ದ ನೋಡಿದ್ದೇನೆ ನಾನು ನಲವತ್ತನೇ ಇಸುವಿಯಲ್ಲಿ ಸಣ್ಣ ಮಗು ಆವಾಗ ಜಯಶಾಮರಾಜ ಒಡೆಯರು ಕೂತಿದ್ದನ್ನು ನೋಡಿದ್ದೆ ಅಂಬಾರಿ ಪದ್ಧತಿ ಎಷ್ಟೋ ಕಡೆ ಮಾಡ್ತಾರೆ ಇದು ಮೈಸೂರು ನವರಾತ್ರಿ ಜಂಬೂ ಸವಾರಿ ಹಾಗೆ ಎಲ್ಲಿಯೂ ಇವತ್ತು ಏನೇನೋ ಮಾಡ್ತಾ ಇದ್ದಾರೆ ದೇವರು ಕ್ಷಮೆ ಮಾಡಿಕೊಳ್ಳಿ ಬೇರೆ ವಿಷಯ ಜಗಲಿ ಮೇಲೆ ಕೂತಿದ್ದು ಕುಂಟು ಹುಡುಗನಿಗನ್ನಿಸ್ತು ನಾನೂ ಮಹಾರಾಜನಾಗಿದ್ದರೆ ನನಗೂ ಆನೆ ಮೇಲೆ ಕೂತ್ಕೊಳ್ಳೋ ಯೋಗ ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅದು ರಿಹರ್ಸಲ್ ಹೋಗ್ತಿರೋ ಆನೆ ಅದಕ್ಕೇನು ಬುದ್ಧಿ ಬಂತೋ ಹತ್ತಿರ ಬಂತು ಈ ಮಗುವನ್ನು ಬಾ ನನ್ನ ಮೇಲೆ ಕೂತ್ಕೋಬಾರ್ದು ಕರೀತೆ ಇವನಿಗೆ ಹೆದರಿಕೆ ತಾನು ಕಾಲುಗಳನ್ನು ಮಡಿಚಿಕೊಂಡು ಸೊಂಡಲನ್ನು ಹತ್ತಿರ ತಗೊಂಬಂದು ಮಗುವನ್ನು ಎತ್ತಿ ಹಗಲ ಮೇಲಿಟ್ಟುಕೊಳ್ಳುವಂತೆ ಭಗವಂತ ಅವನನ್ನು ಅನುಭವಿಸಬೇಕು ಅಂತ ಕೇಳುವ ಭಕ್ತರಿಗೆ ಬಾರೋ ಆಲಿಂಗನ ಸೌಖ್ಯವನ್ನು ಕೊಟ್ಟು ಲಕ್ಷ್ಮೀದೇವಿ ಕೊಡ್ತಕ್ಕಂಥ ಸೌಖ್ಯವನ್ನು ಭಕ್ತರಿಗೆ ಒಬ್ಬೊಬ್ಬರಿಗೂ ಅನು ಅನುಕೂಲ ಮಾಡಿಕೊಡ್ತಾನೆ ಭೋಗ ಮಾತ್ರ ಸಾಮಿಯಲಿಂಗಾಚ ಬ್ರಹ್ಮಸೂತ್ರಕಾರರು ಹೇಳ್ತಾರೆ ನರಕವನ್ನು ತಪ್ಪಿಸಿಕೊಂಡು ಸಂಸಾರ ಮಂಡಲವನ್ನು ತಪ್ಪಿಸಿಕೊಂಡು ವೈಕುಂಠಕ್ಕೆ ಹೋಗುವ ಒಬ್ಬೊಬ್ಬ ಭಕ್ತನನ್ನು ಬಂದ್ಯಾ ಇವತ್ತ ಜ್ಞಾಪಕ ಬಂತೆ ಬಂದ್ಯಾ ಅಂತ ಕರ್ಕೊಂಡು ತಾನು ಕೂತಿರ್ತಕ್ಕ ಆದಿಶೇಷನ ಪೀಠದ ಮೇಲೆ ತನ್ನ ತೊಡೆ ಮೇಲೆ ಭಕ್ತರನ್ನು ಕೂರಿಸ್ಕೊಳ್ತಾನೆ ಪರ್ಯಂಕ ವಿದ್ಯೆ ಮೂವತ್ತೆರಡು ವಿದ್ಯೆಗಳಲ್ಲಿ ಕೌಶೀತಿಕೆ ಬ್ರಾಹ್ಮಣದಲ್ಲಿ ಪರ್ಯಂಕ ವಿದ್ಯೆ ಅಂತ ಹೇಳ್ತಾರೆ ಎಂಥ ಔದಾರ್ಯ ಭಗವಂತನದು அவர்கள் பக்கல் கரணத்திரயத்தாலும் செவ்வியனாய் பிரிந்தால் அவர்கள் வசனம் குளப்படி என்னும்படி தான் ஈடுபட்டு அவர்களுக்கு பாங்காக தன்னை தாழ விட்டு ಅವರಳಕ್ಕೆ ಕಟ್ಟಮಂ ಮಡಿಕಮಂ ಅಂಬಡಿ ಎಳೆಯನಾಯ್ ಯಾವುದೋ ಜನ್ಮದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ಲು ಯಶೋದೆ ಭಗವಂತ ಕೇಳಿದ ಏನಮ್ಮ ಬೇಕು ನಿನಗೆ ನೀನೊಂದು ಅವತಾರದಲ್ಲಿ ನನ್ನ ಮಗುವಾಗಿ ಹುಟ್ಟಬೇಕು ನಾನಿನ್ನು ಹೊಡಿಬೇಕು ನಾನಿನ್ನು ಬೈಬೇಕು ನಾನಿನ್ನು ಕಟ್ಟಿ ಹಾಕಬೇಕು அவர்களுக்கு கற்றவும் மடுக்கவும் ಆಂಬಡಿ ಅಳಿಯನಾಯಿ ಯಾವ ಅವತಾರದಲ್ಲಿ ಈ ಸೌಲಭ್ಯಕ್ಕಿಂತ ಮೇಲೆ ರಾಮಾವತಾರದಲ್ಲಿ ಉಂಟೆ ರಾಮಾವತಾರ ಯಾರು ಹೊಡೆದಿದ್ದಾರೆಯೇ ಕೃಷ್ಣ ರಾಮನನ್ನ ಕೃಷ್ಣಾವತಾರ ಸೌಲಭ್ಯ ನನ್ನ ಮಗ ಮೊನ್ನೆ ಹೇಳಿದ ಅಪ್ಪ ಕೃಷ್ಣಾವತಾರದ ರೇಂಜ್ ನೋಡು ರಾಮಾವತಾರದಲ್ಲಿ ಇಂಟೆನ್ಸಿಟಿ ಇದೆ ಗಾಂಭೀರ್ಯ ರಾಜಗಾಂಭೀರ್ಯ ಕಳ್ಕೊಳ್ಳದೆ ಸ್ವಾಮಿ ನಡೆದಾಡಿ ಮಾಡಿ ಭಕ್ತರನ್ನು ಅವರವ್ರ ಮನೆ ಬಾಗಿಲಿಗೆ ಹೋಗಿ ಶಬರಿ ಮನೆಯಲ್ಲಿ ಭರದ್ವಾಜರ ಮನೆಯಲ್ಲಿ ವಿಭೀಷಣ ಮನೆಯಲ್ಲಿ ಬೆಳಗ್ಗೆ ಹೇಳ್ತಿದ್ರಿ ಅವರವ್ರಿಗೆ ಅನುಗ್ರಹ ಮಾಡಿದ್ದು ಇಂಟೆನ್ಸಿಟಿ ಭಕ್ತಿಯ ಇಂಟೆನ್ಸಿಟಿ ಕೃಷ್ಣಾವತಾರದಲ್ಲಿ ರೇಂಜ್ ಸಣ್ಣ ಹುಡುಗನಿಂದ ಹಿಡಿದು ಮಹಾಭಾರತ ರಾಜಕೀಯ ಮಾಡುವ ತನಕ ಏನೆಲ್ಲ ಭಾಗ್ಯವನ್ನು ಕೊಟ್ಟ ತಾಯಿ ಇರಂಗಿ ಮುನ್ನಣೆ ಕಂದ್ರ ಎಂ ಪುಲ್ಲಿಡ ಬಂದರಳೆಯಂ ಕೊಂಬಿಲಂ ಕೊಳಂಬಿಲಂ ಆ ಆಗ್ತಾನೆ ಕರು ಹಾಕಿದ್ದು ಗೋವಿಗೆ ಮನೆ ಒಡತಿ ಯಜಮಾಂತಿ ಹುಲ್ಲು ಹಾಕೋದಕ್ಕೆ ಬಂದ್ರೆ ಕೊಂಬಿನಲ್ಲಿ ಹೀಗನ್ನು ತೇಲ್ ತಗೊಂಡೋಗ್ಬಿಡ್ತಾರೋ ನನ್ನ ಮಗುವನ್ನ ಕಾಲು ಗೊರಸ್ನಿಂದ ಒದೆಯುತ್ತೆ ಭಕ್ತರಲ್ಲಿ ಅಷ್ಟೊಂದು ಪ್ರೀತಿ ಭಗವಂತನಿಗೆ ಕರಿಬಿರಾಟಿಯಾರೆಯಂ ಸೂರ್ಯಗಳಯ್ಯಂ ಬಿಟ್ಟು ಸ್ನೇಹಿತುಕೊಂಡು ಪೋರು ಲಕ್ಷ್ಮಿಗಿಂತಲೂ ತನ್ನ ಭಕ್ತರ ವೈಕುಂಠದವರಿಗಿಂತಲೂ ಸಂಸಾರ ಮುಕ್ತರಾದ ಭಕ್ತರ ಮೇಲೆ ವಿಶೇಷವಾದ ಪ್ರೀತಿ ಅಯ್ಯೋ ಕಷ್ಟಪಡ್ತಾರಲ್ಲ ನನ್ನ ಮಕ್ಕಳು ಸಂಸಾರದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ವಲ್ಲ ನಮ್ಮ ದುಃಖಕ್ಕೆ ಮದ್ದು ಭಗವಂತನ ದಯೆ ಅಲ್ಲಿಗೆ ಬಂದು ಸೇರಿಸ್ತೇನೆ ನೋಡಿ ದುಃಖ ಪಡೆದೇ ಇದ್ದವರು ಯಾರೂ ಇಲ್ಲ ಆದರೆ ಭಗವಂತನ ದಯೆಯನ್ನು ಪಡ್ಕೊಂಡವರು ಮಹಾಭಾಗವತರು ಮಹಾಭಕ್ತರು ಈ ಹತ್ತು ದಿವಸ ತಮಗೆಲ್ಲರಿಗೆ ಆ ಭಗವಂತನ ದಯೆ ಚೆನ್ನಾಗಿ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಇವತ್ತು ದಯಾ ಶತಕಕ್ಕಿದು ಒಂದು ಪೀಠಿಕೆ ದೊಡ್ಡ ಪೀಠಿಕೆ ಆತಕ್ಕೆ ಹಾಕಿದ್ದೇನೆ ಅಂದರೆ ನಾಳೆಯಿಂದ ಬರಲಿ ನೀವು ಅಂತ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ನೋಡಿ ಪ್ರಮೇಯ ಎಲ್ಲ ನಿಮ್ಗೆ ಗೊತ್ತಿರೋ ಜನ ಹೇಳಿದ್ದೀನಿ ಎಷ್ಟೋ ಕಡೆ ಇಲ್ಲಿ ಒಂದೊಂದು ಶ್ಲೋಕವನ್ನು ನಾವು ಹೇಳುವುದಕ್ಕೂ ಇಷ್ಟೆಲ್ಲ ಪ್ರಮೇಯಗಳಿವೆ ಹೇಳಬೇಕು ಇತಿಹಾಸ ಪುರಾಣ ಎಲ್ಲ ಕಡೆ ಹಾಯ್ದು ಮೊದಲು ಹತ್ತು ಶ್ಲೋಕಗಳಲ್ಲಿ ಆಚಾರ್ಯರು ತಿರುಪತಿ ಶ್ರೀನಿವಾಸನ ಬೆಟ್ಟವನ್ನೇ ವರ್ಣನೆ ಮಾಡ್ತಾರೆ ಪ್ರಪದ್ಯೆ ತಂ ಗಿರಿಂ ಪ್ರಾಯ ಗಿರಿಂ ಪ್ರಪದ್ಯೆ ಬೆಟ್ಟಕ್ಕೆ ಶರಣಾಗತಿ ಇದು ಜಡ ಪದಾರ್ಥ ಅದಕ್ಕೆಲ್ಲಿ ಶರಣಾಗತಿಯೇ ಹೌದು ನಮ್ಮಲ್ಲಿ ಏಳು ಮಲೈ ಹೆಸರಿಟ್ಕೊಳ್ತಾರೆ ಡೇ ಮಲೈ ತಮಿಳುನಾಡಲ್ಲಿ ಒಬ್ಬರು ಮನೆ ಸಪ್ತಗಿರಿ ಮನೆ ಹೆಸರು ಅವನು ಯಾವ್ದು ಹೇಳಿದ ಸಾಮಿಲ್ ರಾಜ ರಾಜಶೇಖರ್ ರೆಡ್ಡಿ ಎರಡು ಬೆಟ್ಟ ಮಾತ್ರ ವೆಂಕಟೇಶ್ವರಂದು ಉಳಿದಿದ್ದ ಇದಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಕಣೋ ಏಳು ಮಲೈ ಒದ್ದ ಅಸೆಂಬ್ಲಿಲಿ ಪಾಸ್ ಮಾಡಿದ್ರು ಏಳು ಬೆಟ್ಟ ತಂಟೆ ಹೋಗಬಾರದು ವೆಂಕಟೇಶ್ವರನ ದಯೆ ಬಂತು ಆಂಧ್ರದವರು ಮಾಡಿದ ತಪ್ಪಿನಿಂದ ವೆಂಕಟೇಶ್ವರನ ಕೈಯಲ್ಲಿ ಕ್ರಾಸ್ ಕೊಡಬೇಕು ಅಂತ ಮಾಡಿದ್ರು ಸ್ವಾಮಿ ಒದ್ದ ಅಸರ್ಟ್ ಮಾಡಿಕೊಂಡ ವೆಂಕಟೇಶ್ವರ ವೆಂಕಟಗಿರಿ ವೆಂಕಟಾಚಲ ಶೇಷಾದ್ರಿ ಶೇಷಗಿರಿ ನೋಡಿ ಬೆಟ್ಟದ ಹೆಸರು ಇಟ್ಕೊಳ್ತೇವೆ ಸ್ವಾಮಿ ಜಡ ಪದಾರ್ಥದ ಹೆಸರು ಯಾಕೆಂದ್ರೆ ಆ ಬೆಟ್ಟ ಯಾವುದು ಅಂದರೆ ಶ್ರೀನಿವಾಸನ ಕರುಣೆ ಎಂಬುದು ಕರಗಿ ಕರಗಿ ಅವನ ತಿರುವಡಿಯಿಂದ ಹರಿದು ಬಂದು ಸಕ್ಕರೆ ಎಂತ ಗಟ್ಟಿಯಾಗಿದೆ ಅಂತ ವರ್ಣನೆ ಮಾಡ್ತಾರೆ ಆಚಾರ್ಯರು ಪ್ರಪ ಇದು ಒಂದೇ ಪದ್ಯಕ್ಕೆ ನಿಲ್ಲಿಸ್ಕೊಳ್ತೇನೆ ಪ್ರಪದ್ಯೇತಂ ಗಿರಿಂ ಪ್ರಾಯ ಶ್ರೀನಿವಾಸಾನುಕಂಪಯ ಇಕ್ಷುಸಾರ ಸ್ರವಂತ್ಯೇವ ಯನ್ಮೂರ್ತಿಯ ಶರ್ಕರಾಯಿತಂ ಶರ್ಕರಾಯಿತಂ ಸಕ್ಕರೆ ಗಡ್ಡೆ ಅಂತೆ ಇಡೀ ಬೆಟ್ಟವೇ ಸಕ್ಕರೆ ಗಡ್ಡೆ ಅದು ಅದ್ಯಾಕೆ ಸಕ್ಕರೆ ಗಡ್ಡೆ ಭಕ್ತರು ಅವನನ್ನ ಎಂಬಿರ್ವಾನೆ ನೆರಂಗಿ ಭಕ್ತರು ಬಂದು ಒಪ್ಪಿಕೊಂಡು ಆನಂದಪಟ್ಟು ವೆಂಕಟ ವೆಂಕಟ ವೆಂಕಟಕೃಷ್ಣ ವೆಂಕಟಕೃಷ್ಣ ವೆಂಕಟರಾಮ ವೆಂಕಟರಾಮಾನುಜ ಈ ಹೆಸರು ಹೇಳಿ ಹೇಳಿ ಆ ಮೇಲೆ ಬೆಟ್ಟದ ಮೇಲೆ ಬೆಳೆದಿರುವ ಕಬ್ಬನ್ನು ಹಿಂಡ್ತಾರಲ್ಲ ಅದು ರಸ ಹರಿದು ಹರಿದು ಹರಿದು ಕ್ರಮವಾಗಿ ಘನೀಭೂತವಾಗಿ ಯನ್ಮೂರ್ತಿಯ ಶರ್ಕರಾಯಿತಂ ಅಲ್ಲಿ ವೆಂಕಟೇಶ್ವರ ಇರೋದ್ರಿಂದ ಆ ಬೆಟ್ಟ ಸಿಹಿಯಾಯಿತು ಹತ್ತುವುದಕ್ಕೆ ಕಷ್ಟಪಡ್ತಾರೆ ದೇವರು ತಲೆ ಮೇಲೆ ಕಾಲಿಡಬೇಕಲ್ಲ ವ್ಯಾಸತೀರ್ಥರು ಮಾಧ್ಯ ಸಂಪ್ರದಾಯದಲ್ಲಿ ಬೆಟ್ಟ ಹತ್ತುವುದಕ್ಕೆ ಕಾಲಿಡೋಕೆ ಭಯಪಟ್ಟು ಮೊಣಕಾಲಿಂದ ಹತ್ತುಕೊಂಡು ಹೋದರು ಅಂತ ಹೇಳ್ತಾರೆ ನೋಡಿ ಹೇಗಿದೆ ಇವತ್ತು ಬರಿಗಾಲಲ್ಲಿ ನಾನು ಎರಡು ಮೂರು ಸಲ ಚಿಕ್ಕ ವಯಸ್ಸಲ್ಲಿ ತಿರುಪತಿ ಬೆಟ್ಟವನ್ನು ಹತ್ತಿದ್ದೇನೆ ಆನಂದ ಪಟ್ಟಿದ್ದೇನೆ ನಮ್ಮ ಮಕ್ಕಳೆಲ್ಲ ಹೋಗಿದ್ದಾರೆ ಬೆಟ್ಟ ತಿರುಪತಿಗೆ ಹೋಗೋದು ದೊಡ್ಡದಲ್ಲ ದಯವಿಟ್ಟು ಪಾದ ಸಂಚಾರದಲ್ಲಿ ಹತ್ತಿ ನೋಡಿ ಆ ರುಚಿ ಕಾಲಿಗೆ ಸಕ್ಕರೆ ರುಚಿ ಉಂಟಾಗುತ್ತೆ ಅದು ಬಾಯಿ ತನಕ ಬರುತ್ತೆ ಯಪ್ಪ ಎಂಬಿರುವಾನೆ ತಿರುವೆಂಗಡವ ವೆಂಗಡತ್ತಾನೆ ವೆಂಕಟವನ್ನು ಉಳ್ಳವನೇ ವೆಂಗಡ ಮಲಯಾನೆ ವೇಂ ಕಟತಿ ವೇಮ್ ಅಂದ್ರೆ ಪಾಪ ವೇಂ ಪಾಪಗಳೆಲ್ಲ ಹೊರಗೆ ಹೋದವು ಕಾಟ ಮುಚ್ಕೊಳ್ತು ಬಾಯಿ ಒಂದ್ಸಲ ಸಲ ವೆಂಕಟ ಅಂದರೆ ಪಾಪ ಎಲ್ಲ ಹೊರಗೆ ಹೋಗುತ್ತೆ ಬಾಯಿ ಮುಚ್ಕೊಳ್ಳುತ್ತೆ ಮತ್ತೆ ಬಾಯಿ ತೆಗೆಯಬಾರದು ಯಾರ ಬಾಯಲ್ಲಿ ವೆಂಕಟ ಅಂತ ಬರ್ತದೆ ಅವರು ವೆಂಕಟನನ್ನೇ ಧ್ಯಾನ ಮಾಡಬೇಕು ಭಗವಂತನನ್ನೇ ಧ್ಯಾನ ಮಾಡಬೇಕು ಪಾಪಗಳೆಲ್ಲ ಹೋಗಿಬಿಡ್ತವೆ ಆ ಏಳು ಬೆಟ್ಟಗಳಲ್ಲಿ ವಾಸ ಮಾಡ್ತಾನೆ ಸಪ್ತ ಪರ್ವ ತುಂಗದಲ್ಲಿದ್ದಾನೆ ಭಗವಂತ ಆ ಬೆಟ್ಟಕ್ಕೆ ನಮಸ್ಕಾರ ತಮ್ ಪ್ರಪದ್ಯೆ ತಮ್ ಗಿರಿಂ ಪ್ರಾಯ ಆಳ್ವಾರ್ಗಳಲ್ಲಿ ಹಾಗೆ ಒದರಿ ಬಣಂಗದುಮೇ ಸುಭಗಶ್ಚಿತ್ರಕೂಟೋಸವು ರಾಮ ಇರ್ತಕ್ಕ ಬೆಟ್ಟವನ್ನ ಕೆಳಗಿಂದ ನಮಸ್ಕಾರ ಮಾಡ್ತಾನೆ ಭರತ ಗಿರಿರಾಜೋಪಮೋ ಗಿರಿ ಇದು ಹಿಮಾಲಯದ್ದಾಗಿದೆ ಶಂಕರನ ಸ್ಥಾನ ರಮತೆ ಎತ್ತರ ಕಾಕುಸ್ಥ ಕುಬೇರಯ್ಯಬನಂದನೆ ಅಲಕನಂದ ನದಿಯಲ್ಲಿ ದಡದಲ್ಲಿ ಅಲಕಾನಂದಪುರಿಯಲ್ಲಿ ಇದ್ದ ಹಾಗೆ ಈ ಬೆಟ್ಟದ ಮೇಲೆ ರಾಮವಾಸ ಮಾಡ್ತಾನೆ ಆಹಾ ಈ ಬೆಟ್ಟ ಏನು ಪುಣ್ಯ ಮಾಡಿತು ಅಯೋಧ್ಯೆಯನ್ನು ಬಿಟ್ಟುಬಿಟ್ಟ ರಾಮ ಅಯೋಧ್ಯೆಗಿಲ್ಲದ ಭಾಗ್ಯ ಬೆಟ್ಟಕ್ಕಿದೆಯಲ್ಲ ಅಂತ ಬೆಟ್ಟಕ್ಕೆ ನಮಸ್ಕಾರ ಮಾಡಿದ ಕಷ್ಟಪಟ್ಟು ಹತ್ತಿದ ನಾವು ಬೆಟ್ಟಗಳನ್ನೆಲ್ಲ ನಮಸ್ಕಾರ ಮಾಡ್ತೇವೆ ವಿಷ್ಣು ಪರ್ವತಾಣ ಅಧಿಪತಿ ಬೆಟ್ಟಕ್ಕೆ ಒಡೆಯ ಅಂದ್ರೆ ಯಾರು ಭಗವಂತ ಶೃಂಗವೇಳು ಹುಂಡ್ರಮೇ ತಿರುಮಾಲಿರಂ ಶೋಲಮಲೆಯೇ ಎನ್ನಂ ನಾಳೆಲ್ಲ ಹೇಳಿ ತೋರಿಸ್ತೇವೆ ಆಳ್ವಾರ್ ಭಾಷೆಗಳನ್ನು ಭಗವಂತ ವಾಸ ಮಾಡುವ ಸ್ಥಳಗಳೆಲ್ಲ ನಮಗೆ ಸಕ್ಕರೆ ಇದ್ದ ಹಾಗೆ ಬಾಯಲ್ಲಿ ಶ್ರೀರಂಗ ಅಂದರೆ ಏನು ಋಷಿ ಬರುತ್ತೆ ಕಾಂಚೀಪುರ ವರದ ವೆಂಕಟ ಕೃಷ್ಣ ಘಟಿಕಾಚಲ ಆ ಸ್ವಾಮಿ ನೂರೆಂಟು ತಿರುಪತಿಗಳು ಆ ವಾಸಸ್ಥಾನಗಳೆಲ್ಲವೂ ಭೋಗ್ಯ ಇಲ್ಲಿ ತಿರುಪತಿಗೆ ಹೇಳಿದ್ದು ಎಲ್ಲಕ್ಕೂ ಹೇಳಿದ್ದು ಅಂತ ತನವೇ ಮಾಡಿಕೊಳ್ಳಿ ಅಲ್ಲಿಂದ ಆಚೆಗೆ ಗುರು ಪರಂಪರೆ ಭೂದೇವಿ ಶ್ರೀದೇವಿ ಲಕ್ಷ್ಮೀದೇವಿಯರನ್ನ ಕೊಂಡಾಡ್ತಾರೆ ಹತ್ತು ಪದ್ಯಗಳಲ್ಲಿ ಈ ಪರಂಪರೆಯನ್ನು ಕೊಂಡಾಡ್ತಾರೆ ತುಂಬ ಸೊಬಗಿದೆ ಅಲ್ಲಿಂದ ಆಚೆಗೆ ಈ ಭಗವಂತನ ಕರುಣೆಯನ್ನು ಇದು ಒಂದೊಂದು ದಶಕದಲ್ಲಿ ಒಂದೊಂದು ರೀತಿಯಲ್ಲಿ ಕೊಂಡಾಡ್ತಾರೆ ಗುರುವಂದನ ಪರಂಪರೆ ವಂದನೆ ಉಪೋದ್ಘಾತ ಮೊದಲು ಹತ್ತು ಎರಡನೇ ಹತ್ತು ಪದ್ಯದಲ್ಲಿ ದಯಾಶ್ರೇಷ್ಠತೆ ಸರ್ವಸ್ಮಾತ್ ಪರತ್ವ ಭಗವಂತನಿಗಿಂತಲೂ ದೊಡ್ಡವಳು ದಯಾದೇವಿ ಮೂರನೇದು ದಯೆ ಭಗವಂತನಿಗೂ ಭಕ್ತನಿಗೂ ಉಪಕಾರ ಮಾಡ್ತದೆ ನಾಲ್ಕನೇದು ಮರೆಯಬಾರದು ಕೋರ್ಡ್ ಸೀನ್ ಒಂದು ರಾಜಸ್ಥಾನ ಕೋರ್ಟ್ ಅಪೀಲು ಇವನು ನನಗೆ ದಯೆ ತೋರಿಸ್ತಾ ಇಲ್ಲ ನೋಡಿ ಸ್ವಾಮಿ ಕಚಡ ಇವನು ದೇವರು ಅಂತ ಹೇಳ್ಕೊಳ್ತಾರೆ ಅವನಲ್ಲಿ ತುಂಬ ದಯೆ ಇದೆ ನನಗೆ ತೋರಿಸಿಲ್ಲ ಜೂರಿ ಯಾರು ಜಸ್ಟಿಸ್ ಯಾರು ಭಕ್ತರು ಭಗವದ್ಭಕ್ತರು ಆಚಾರ್ಯರುಗಳೆಲ್ಲ ಕೂತಿದ್ದಾರೆ ವಾದ ಮಾಡೋರು ಯಾರು ದಯಾದೇವಿ ಇದು merchant of Venice trial scene ಇದ್ದಾಗಿದೆ ಹೆಚ್ಚು ಕಮ್ಮಿ ಒಬ್ಬರು ಹಾಗೆ ಬರೆದಿದ್ದಾರೆ ವ್ಯಾಖ್ಯಾನ ದಯಾದೇವಿ ಭಗವಂತನಿಗೆ ಹೇಳ್ತಾಳೆ ಸ್ವಾಮಿ ಕರುಣೆ ತುಂಬಾಗಿದೆ ಅವರು ಒದ್ದಾಡ್ತಾ ಇದ್ದಾರೆ ಗುರುಗಳ ರೆಕಮೆಂಡ್ ಮಾಡಿದ್ದಾರೆ ತೋರಿಸದೆ ಎಂಬುದಾಗಿ ಹೇಳುವಂತೆ ತುಂಬ ಭೋಗ್ಯವಾದದ್ದು ನಾಲ್ಕನೆಯದು ಐದನೇದು ಭಗವಂತ ತನ್ನ ದಯೆಯಿಂದ ನಿತ್ಯವಾಗಿ ತಿರುಮಲೆಯಲ್ಲಿ ವಾಸ ಮಾಡಿದ ಮೇಲೆ ಗುರು ಹಾಯ್ ಆಳ್ವಾರ ಕುಲಶೇಖರ ಆಳ್ವಾರ ಭಾವದಲ್ಲಿ ಒಂದು ಪಕ್ಷಿ ಪ್ರಾಣಿ ರೂಪದಲ್ಲಿ ಆ ತಿರುಮಲೆ ಬೆಟ್ಟದಲ್ಲಿ ವಾಸ ಮಾಡಬೇಕು ಅನ್ನುವ ಆಸೆಯನ್ನು ಹತ್ತು ಪದ್ಯಗಳಲ್ಲಿ ಆರನೇದರಲ್ಲಿ ಜೀವ ಪ್ರಪತ್ತಿ ಮಾಡುವುದನ್ನು ಏಳನೇದರಲ್ಲಿ ದಯಾ ನಿರಂಕುಶ ಎಂಬುದನ್ನು ಎಂಟನೇದರಲ್ಲಿ ದಯಾ ಸ್ವರೂಪ ನಿರೂಪಣವನ್ನು ಒಂಬತ್ತರಲ್ಲಿ ಹತ್ತು ಅವತಾರಗಳು ದಯಾ ಪ್ರೇರಣೆ ಎಂಬುದನ್ನು ಕೊನೆಯಲ್ಲಿ ದಯೆಯಿಂದ ಮುಕ್ತಿ ಕರುಣೆಯಿಂದ ಬಾಂಧ ಆ ಬಾಂಧವೇ ಮುಕ್ತಿ ಇದು ಟ್ಯಾಗೋರ್ ಗೀತಾಂಜಲಿ ತತ್ವ ಇದ್ದಾಗಿದೆ ಇತಿಹಾಸ ಪುರಾಣ ಎಲ್ಲವನ್ನು ತಂದು ಒಂದೊಂದು ಹತ್ತು ಪದ್ಯದಲ್ಲಿ ಅಡಗಿಸಿದ್ದಾರೆ ನನ್ನ ಮೇಲೆ ಮೊದಲು ದಯ ತೋರಿಸ್ಬೇಕು